ಯೌವನ ಹೆಂಗೆ ಬಾಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಾಳುವೆ ಮಾಡುವೆ ಯೌವ ಯೌವನ ಹೆಂಗೆ ಬಾಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಾಳುವೆ ಮಾಡುವೆ ಯವ್ವ ಹಿಟ್ಟು ಅಂದ್ರೆ ನನ ಗಂಡ ಸಿಟ್ಟು ತಾನೆ ತಿನ್ನುತ್ತಾನೆ ಹಿಟ್ಟು ಅಂದ್ರೆ ನನ ಗಂಡ ತಿಟ್ಟು ತಾನೆ ತಿನ್ನೋ ತಾನೆ ತೊಟ್ಟಿಯಾಯ್ ನಂಗೆ ಬುಕ್ಕೆ ಮಾಡಿ ನುಂಗು ಯೌವ ಯೌವನ ಹೆಂಗೆ ಬಾಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಾಳುವೆ ಮಾಡುವೆ ಯವ್ವ ಬಾನ ಅಂದ್ರೆ ನನ ಗಂಡ ತಾನೆ ಬಳಕುತ್ತಾನೆ ಬಾನ ಅಂದ್ರೆ ನನ ಗಂಡ ಬಾಗುತ್ತಾನೆ ಬಾಳೆ ಬಾಳೆಕಾಯಿ ನಂಗೆ ಗುಕ್ಕೆ ಮಾಡಿ ನುಂಗುತ್ತಾನೆ ಯವ್ವ ಯೌವನ ಹೆಂಗೆ ಬಾಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಾಳುವೆ ಮಾಡುವೆ ಯೌವ ಹಿತ್ತಿಲಿಗೆ ಹೋಗಲಾರ ಹಿಡಿ ಹುಲ್ಲ ತರಲಾರ ಹಿತ್ತಿಲಿಗೆ ಹೋಗಲಾರ ಹಿಡಿ ಹುಲ್ಲ ತರಲಾರ ಕೋಳಿ ಕೊಯ್ಯೋರ್ ಮನೆಗೆ ಕುಕ್ಕೆ ಹಾಕೊಂಡು ಹೋಗುತ್ತಾನೆ ಯವ್ವ ನ ಹೆಂಗೆ ಬಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಳುವೆ ಮಾಡುವೆ ಏರಿಗೆ ಹೋಗಲಾರ ಹೊರೆ ಹುಲ್ಲ ತರಲಾರ ಏರಿಗೆ ಹೋಗಲಾರ ಹೊರೆ ಹುಲ್ಲ ತರಲಾರ ಕುರಿ ಕೊಯ್ಯೋರ್ ಮನೆಗೆ ಕುಂತ್ಕೊಂಡ್ ಕೊಂಡ್ಕೊಂಡು ಹೋಗುತ್ತಾನೆ ಕುರಿ ಕೊಯ್ಯೋರ್ ಮನೆಗೆ ಕುಂತ್ಕೊಂಡ್ ಕೊಂಡ್ಕೊಂಡು ಹೋಗುತ್ತಾನೆ ಯವ್ವ ಯವ್ವಾನ ಹೆಂಗೆ ಬಾಳಲೆ ಇಂಥ ಗಂಡನ ಕೂಡಿ ಹೆಂಗೆ ಬಾಳುವೆ ಮಾಡಲೆ ಹೊಲದತ್ರ ಹೋಗಲಾರ ಹೊರೆ ಹುಲ್ಲ ತರಲಾರ ಹೊಲದತ್ರ ಹೋಗಲಾರ ಹೊರೆ ಹುಲ್ಲ ತರಲಾರ ಕಡ್ದ ಮಜ್ಗೆನೆಲ್ಲ ಕುಡ್ದೆ ಕುಡ್ದೆ ನೆಂಬುತ್ತಾನೆ ಕಡದ ಮಜ್ಗೆನೆಲ್ಲ ಕುಡ್ದೆ ಕುಡ್ದೆನೆಂಬುತ್ತಾನೆ ಮೂರು ಮುದ್ದೆ ಉಣ್ಣುತ್ತಾನೆ ಮೂಲೆಯಲ್ಲಿ ಕೂರುತ್ತಾನೆ ಮೂರು ಮುದ್ದೆ ಉಣ್ಣುತ್ತಾನೆ ಮೂಲೆಯಲ್ಲಿ ಕೂರುತ್ತಾನೆ ಊರ ಮುಂದ ಹೋಗಂದ್ರೆ ಊರಗೋಲ ಬೇಡುತ್ತಾನೆ ಊರ ಮುಂದೆ ಹೋಗಂದ್ರೆ ಊರಗೋಲ ಬೇಡುತ್ತಾನೆ ಯವ್ವ ಯವ್ವನ ಹೆಂಗೆ ಬಳಲೆ ಇಂಥ ಗಂಡನ ಕೂಡಿ ಹಂಗೆ ಬಾಳುವೆ ಮಾಡುವೆ ಆರು ಮುದ್ದೆ ಉಣ್ಣುತ್ತಾನೆ ಅಲ್ಲಲ್ಲಿ ಕೂರುತ್ತಾನೆ ಆರು ಮುದ್ದೆ ಉಣ್ಣುತ್ತಾನೆ ಅಲ್ಲಲ್ಲಿ ಕೂರುತ್ತಾನೆ ಹಾರಾಡ್ಕೊಂಡು ಹೋಗಂದ್ರೆ ಕೋಲಾಡ್ಕೊಂಡು ಹೋಗ್ತಾನೆ ಹಾರಾಡ್ಕೊಂಡು ಹೋಗಂದ್ರೆ ಕೋಲಾಡ್ಕೊಂಡು ಹೋಗ್ತಾನೆ ಯೌವ ಯೌವನ ಹೆಂಗೆ ಬಾಳಲೆ ಯೌವ ಎಬ್ಬೀಸೆ ಗದ್ದೆಗೆ ಹೋಗೋಣ ಈ ಮೊಕ್ಕನ್ನ ಈ ಮೂಳನ್ನ ಎಬ್ಬಿಸೆಗದೆ ಹೋಗೋಣ ಈ ಮುಕ್ಕನ್ನ ಮೂಳನ್ನ ಕಿವಿ ಹಕ್ಕನ್ನ ಕೆಪ್ಪನ್ನ ಎಬ್ಬಿಸೆಗದೆ ಹೋಗೋಣ ಎಬ್ಬಿಸೆಗದೆ ಹೋಗೋಣ ಈ ಮುಕ್ಕನ್ನ ಮೂಳನ್ನ ಕಿವಿ ಹಕ್ಕನ್ನ ಕೆಪ್ಪನ್ನ ಎಬ್ಬಿಸೆಗದೆ ಹೋಗೋಣ ಎಬ್ಬಿಸೆಗದೆ ಹೋಗೋಣ ಎಬ್ಬಿಸೆಗದೆ ಹೋಗೋಣ